ತಂದನೋ ತಾನೋ ತಂದನೈ ತಾನೋ ತಂದನಾನು ಕೈ ತಂದನೋ ತಾನೋ ತಂದಾನ ತಾನೋ ತಯ್ಯ ತಾನೋ ಕೈ ತಂದಾನ ತಾನೋ ತಯ್ಯ ತಾನೋ ಊರಿಗೆ ಜನ ಬಂದವರು ಉಟ್ಟುಕೊಳ್ಳೆ ಸೀರೆಯ ತೊಟ್ಟುಕೊಳ್ಳೆ ಸಣ್ಣ ರವಿಕೆಯ ತೊಟ್ಟುಕೊಳ್ಳೆ ಸಣ್ಣ ರವಿಕೆಯ ಲಕ್ಕವ್ವ ಕೊಳ್ಳೆ ಹೊನ್ನ ಕಲಚಾವ ಊರಿಗೆ ಜನ ಬಂದವರು ತೊಟ್ಟುಕೊಳ್ಳೆ ಸೀರೆಯ ತೊಟ್ಟುಕೊಳ್ಳೆ ತನ್ನ ರವಿಕೆಯ ತೊಟ್ಟುಕೊಳ್ಳೆ ಸಣ್ಣ ರವಿಕೆಯ ಲಕ್ಕುವ ಹೊತ್ತುಕೊಳ್ಳೆ ಹೊನ್ನ ಕಲಚಾವ ತಂದಾನೋ ತಾನಾನೋ ತಂದಾನ ತಾನೋ ತಯ್ಯ ತಾನೋ ತಾನೋ ತಂದಾನ ತಾನೋ ತಯ್ಯ ತಾನೋ ಬಾಗಿಲು ಚಿಕ್ಕದು ಬಗ್ಗಿ ಬರಲಕ್ಕವ್ವ ಉಳ್ಳವನೇ ನಿನ್ನ ಮಗ ಹೈ ಭಾಗ್ಯವುಳ್ಳವನೇ ನಿನ್ನ ಲಕ್ಕವ್ವ ಭಾಗ್ಯದ ಮೋಸ ಕೊಡುವಳೆ ತಂದನು ತಾನು ತಂದನ ತಾನು ದಯ್ಯತಾನು ತಾನು ತಂದನ ತಾನು ದಯ್ಯತಾನು उूरद काल ऊरुचार बङ्गार दिन नडय फै बङ्गा दिन नडयत् लो बाले मनया होलीगे गङ्गो गङ्गै क नो दय्यतनो फै